ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪ್ರತಿಮೆ ಮೊದಲಾಗಿರ್ತಕ್ಕಂಥವು ಕೂಡ ಭಗವಂತನ ಅಧಿಷ್ಠಾನ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಛಲ ಅಚಲ ಎರಡು ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳು ಕೂಡ ಭಗವಂತನ ಅಧಿಷ್ಠಾನ ಅನ್ನೋದನ್ನು ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ಒಟು ಯಜಮಾನ ಸ್ವಪರಜನ ಅಂದರೆ ಸ್ವಜನ ಪರಜನ ಪೃಥ್ವಿ ಜಲ ಶಿಖಿ ಪವನ ತಾರಾಪಥ ನವಗ್ರಹ ಯೋಗ ಕರ್ಣ ಭ ತಿಥಿ ಸಿತ ಅಸಿತ ಪಕ್ಷ ಸಂಕ್ರಮಣ ಅವನಧಿಷ್ಠಾನ ಪ್ರತಿಭೆ ಪ್ರತಿಮೆ ಒಳಗೆ ಭಗವಂತನ ವಿಶೇಷ ವಿಭೂತಿ ರೂಪ ಪ್ರತಿಮೆಗಳು ಅಷ್ಟವಿಧ ಅಂತ ಭಾಗವತ ಏಕಾದಶ ಸ್ಕಂದದಲ್ಲಿ ತಿಳಿಸ್ತಾರೆ ಶೈಲಿ ದಾರುಮಯಿ ಲೌಹಿ ಲೇಪ್ಯ ಲೇಖ್ಯಾಚ ಸೈಕತಿ ಮನೋಮಯಿ ಮಣಿಮಯಿ ಪ್ರತಿಮಾ ಅಷ್ಟವಿಧ ಸ್ಮೃತ ಶೈಲಿ ಅಂದರೆ ಶಿಲೆಯಿಂದ ಮಾಡಿರ್ತಕ್ಕಂಥ ಪ್ರತಿಮೆ ದಾರುಮಯಿ ಅಂದರೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಪ್ರತಿಮೆ ಲೌಹಿ ಅಂದರೆ ಲೋಹಮಯವಾಗಿರ್ತಕ್ಕಂಥ ವಿಗ್ರಹ ಅದು ಬಂಗಾರ ಬೆಳ್ಳಿ ಪಂಚಲೋಹ ಎಲ್ಲ ಬಂತು ಲೇಪ್ಯ ಅಂದರೆ ಹಿಟ್ಟಿನಿಂದ ಮಾಡಿರ್ತಕ್ಕಂಥದ್ದು ಅಥವಾ ಎಂಬಾಸಿಂಗ್ ಅಂತೀವಲ್ಲ ಆ ರೀತಿಯ ಲೇಖ್ಯ ಅಂದರೆ ಚಿತ್ರ ರೂಪದಲ್ಲಿ ರಂಗೋಲಿ ಇತ್ಯಾದಿಗಳಿಂದ ಬರೆದಿರ್ತಕ್ಕಂಥದ್ದು ಸೈಕತಿ ಅಂದರೆ ಮರಳಿನ ಪ್ರತಿಮೆ ಮನೋಮಯಿ ಅಂದರೆ ಮಾನಸ ಪ್ರತಿಮೆ ಅಥವಾ ವಾಸನಾಮಯ ಪ್ರತಿಮೆ ಮಣಿಮಯಿ ಅಂದರೆ ರತ್ನಮಯವಾಗಿರ್ತಕ್ಕಂಥ ವಿಗ್ರಹ ಮುತ್ತು ರತ್ನ ನವರತ್ನಗಳಿಂದ ಮಾಡಿರ್ತಕ್ಕಂಥ ಪ್ರತಿಮಾ ಹೀಗೆ ಎಂಟು ರೀತಿಯಾಗಿರ್ತಕ್ಕಂಥ ಪ್ರತಿಮೆ ಈ ಎಂಟು ರೀತಿಯಾಗಿರ್ತಕ್ಕಂಥ ಪ್ರತಿಮೆಯನ್ನು ಭಾಗವತ ಉಲ್ಲೇಖ ಮಾಡಿ ಆ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಭಗವಂತನ ಆರಾಧನೆ ಅನ್ನೋದು ವಿಹಿತವಾಗಿದೆ ಅಂತ ಹೇಳ್ತಾರೆ ಭಾಗವತವೇ ಇನ್ನೊಂದು ರೀತಿಯಾಗಿ ಪ್ರತಿಮೆಯ ಬಗ್ಗೆ ಹೇಳ್ತಾ ಇದೆ ಛಲ ಅಚಲೇತಿ ದ್ವಿವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾಸ ಆವಾಹನೇನ ಸ್ತಃ ಸ್ಥಿರಾಯಾಮ್ ಉದ್ಧವಾರ್ಚನೆ ಛಲ ಮತ್ತು ಅಚಲ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳಿದೆ ಅಂತ ಮತ್ತೊಂದು ರೀತಿಯಾಗಿ ಹನ್ನೊಂದು ಪ್ರತಿಮೆಗಳ ಉಲ್ಲೇಖವನ್ನು ಇನ್ನೊಂದು ರೀತಿಯಾಗಿ ತಿಳಿಸ್ಕೊಡ್ತಾರೆ ಸೂರ್ಯೋ ಅನಲ ಅಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಕಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜ ಪದಾನಿಮೆ ಅಂತ ಸೂರ್ಯ ಅನಲ ಅಥವಾ ಅಗ್ನಿ ಬ್ರಾಹ್ಮಣ ಗಾವಹ ಅಂದರೆ ಹಸುಗಳು ವೈಷ್ಣವ ಅಂದರೆ ವಿಷ್ಣು ಭಕ್ತರು ಬ್ರಾಹ್ಮಣರು ಕಮ್ ಅಂದರೆ ಆಕಾಶ ಮರುತ್ತಂದರೆ ಗಾಳಿ ಜಲಂ ಅಂದರೆ ನೀರು ಭೂರಾತ್ಮ ಸರ್ವಭೂತಾನಿ ಪೂಜಾ ಪುಧಾನಿಮೆ ಹೀಗೆ ಇವೆಲ್ಲವೂ ಕೂಡ ಭಗವಂತನ ವಿಶೇಷ ಸನ್ನಿಧಾನಯುಕ್ತವಾಗಿರ್ತಕ್ಕಂಥದ್ದು ಅಂತ ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಅದರಿಂದ ಪ್ರತಿಮ ಅಂದರೆ ಇಷ್ಟು ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳ ಚಿಂತನೆಯನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಆಮೇಲೆ ಸಾಲಿಗ್ರಾಮ ಗೋವು ಅತಿಥಿ ಅಭ್ಯಾಗತ ಮೊದಲಾದವು ಕೂಡ ಪ್ರತಿಮೆಗಳೇ ಆದರೆ ಇಲ್ಲಿ ಪ್ರತಿಮಾ ಶಬ್ದದಿಂದ ಬೇರೆ ಶಿಲಾ ಪ್ರತಿಮೆ ಮುಂತಾದವುಗಳನ್ನು ಮೊದಲಿಗೆ ತಿಳಿಸಿರುವಂಥದ್ದು ಪ್ರತಿಮೆಗಳಲ್ಲಿ ಭಗವಂತನನ್ನು ಆರಾಧಿಸಿದರೆ ಪರಮಾತ್ಮ ಸುಲಭವಾಗಿ ಪ್ರಸನ್ನನಾಗಿ ಬೇಗ ಒಲಿತಾನೆ ಅಂತ ಅವ್ರನ್ನ ಪ್ರತೀಕಾಲಂಬನರು ಅಂತ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ಮಾಡ್ತಕ್ಕಂಥವ್ರನ್ನು ಪ್ರತೀಕಾಲಂಬನರು ಅಂತ ಪ್ರತೀಕಂ ದೇಹ ಅಂತ ಪ್ರತಿಮೆಯಲ್ಲಿ ಇರ್ತಕ್ಕಂಥ ಭಗವಂತನ ಉಪಾಸನೆ ಮಾಡುವಂತಹ ಒಂದು ವರ್ಗ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕೇ ಹೊರತು ಪ್ರತಿಮೆಯೇ ಭಗವಂತ ಅಂತಲ್ಲ ಪ್ರತಿಮೆ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಪ್ರತಿಮೆಯಲ್ಲಿ ಅಂತರ್ಗತನಾಗಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕೇ ಹೊರತು ಪ್ರತಿಮೆಯಲ್ಲಿಯೇ ಇದ್ದಾನೆ ಅಂದರೆ ಪ್ರತಿಮೆಯಲ್ಲಿ ಮಾತ್ರ ಇದ್ದಾನೆ ಅಂತ ಈ ರೀತಿಯಾಗಿ ಅರ್ಥ ಅಲ್ಲ ಒಂದು ವೇಳೆ ಆ ರೀತಿಯಾಗಿ ಚಿಂತನೆ ಮಾಡಿದ್ರೆ ಅದು ಅಂಧಶ್ರದ್ಧೆಯಾಗ ಅಂಧ ತಮಸ್ಸಿಗೆ ಕಾರಣ ಆಗತ್ತೆ ಪ್ರತಿಮೆಯಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಆದ್ದರಿಂದ ವಿಶೇಷ ಸನ್ನಿಧಾನ ಪ್ರತೀಕವನ್ನು ಇಟ್ಕೊಂಡು ಅದರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಉಪಾಸನೆ ವ್ಯಾಪ್ತೋಪಾಸನೆಗೆ ಹೋಲಿಸಿದ್ರೆ ಇದು ಸುಲಭ ಭಗವಂತ ಅದಕ್ಕೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಈ ವಿವಕ್ಷೆಯಿಂದ ತಿಳಿಸಿದ್ದು ಸಾಲಿಗ್ರಾಮ ಸಾಲಿಗ್ರಾಮದಲ್ಲೂ ಭಗವಂತನ ನಿತ್ಯ ಸನ್ನಿಧಾನ ಅಂತ ಯಾವುದೇ ದೇವತಾ ಕಾರ್ಯ ಇರಲಿ ಪಿತೃ ಕಾರ್ಯ ಇರಲಿ ಸಾಲಿಗ್ರಾಮ ಇಲ್ಲದೇ ಇದ್ದರೆ ಅದು ನಡೆಯೋದು ಸಾಧ್ಯ ಇಲ್ಲ ಫಲಕಾರಿಯಾಗೋದು ಆಗೋದು ಇಲ್ಲ ಅದು ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸುತ್ತಲೂ ಮೂರು ಯೋಜನಷ್ಟು ಪ್ರದೇಶ ಪವಿತ್ರವಾಗಿ ಇರತ್ತೆ ಅಂತ ಇಂತಹ ಸಾಲಿಗ್ರಾಮದಲ್ಲಿ ನಿತ್ಯ ಭಗವಂತನ ಸನ್ನಿಧಾನ ಇರತಕ್ಕಂಥದ್ದು ಸ್ತ್ರೀಯರು ಶೂದ್ರರು ಅದನ್ನು ಸರ್ವತಾ ಮುಟ್ಟಿ ಪೂಜೆ ಮಾಡೋದು ಅಂತಿಲ್ಲ ದೂರದಿಂದ ಅದಕ್ಕೆ ನಮಸ್ಕಾರಾದಿಗಳನ್ನು ಇಷ್ಟೇ ಮಾಡಬೇಕು ಅಂತ ಅದಕ್ಕೆ ವರಾಹ ಪುರಾಣ ಹೇಳತ್ತೆ ಸ್ತ್ರೀ ಶೂದ್ರ ಕರಸಂಸ್ಪರ್ಶೋ ವಜ್ರಸ್ಪರ್ಶಾದಿಕೋ ಮತಃ ಅಂತ ವಜ್ರದಂತೆ ಇರತಕ್ಕಂಥದ್ದು ಅಷ್ಟು ಕಠಿಣ ಆದ್ದರಿಂದ ಸ್ತ್ರೀ ಶೂದ್ರರು ಅದನ್ನು ಮುಟ್ಟುವಂಥ ಸಂಪ್ರದಾಯ ಸರ್ವತಾ ಇಲ್ಲ ದೂರಾದೇವ ಅಸ್ಪೃಶನ್ ಪೂಜಾಂ ಕಾರಯೇತ್ ಸುಸಮಾಹಿತ ದೂರದಿಂದ ಪೂಜೆ ಮಾಡೋದು ಅಂತಂದರೆ ಮಂತ್ರಾಕ್ಷತೆ ಹೂವು ಇತ್ಯಾದಿಗಳನ್ನೆಲ್ಲ ವಿಶೇಷ ಸಂದರ್ಭಗಳಲ್ಲಿ ಏರಿಸ್ತೀವಲ್ಲ ಅಷ್ಟೇ ಅದಕ್ಕೆ ಅವಕಾಶ ಅಷ್ಟೇ ಗೋವು ಸೂರ್ಯ ಅಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಜಲಂ ಭೂರಾತ್ಮ ಸರ್ವಭೂತಾನಿ ಪೂಜಾ ಪದಾನಿಮೆ ಅಂತ ಹೇಳಿದಂಗೆ ಗೋವು ಕೂಡ ಅತ್ಯಂತ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾಗಿ ಪೂಜೆಗೆ ಅರ್ಹವಾಗಿರ್ತಕ್ಕಂಥದ್ದು ಬ್ರಾಹ್ಮಣ ಗೋವು ಅಗ್ನಿ ಬಂಗಾರ ತುಪ್ಪ ಸೂರ್ಯ ನೀರು ರಾಜ ಈ ಎಂಟೂ ಕೂಡ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳು ಯಾಕಂದರೆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾಗಿರುವಂತಹ ವಸ್ತುಗಳು ಅವುಗಳ ದರ್ಶನ ಅರ್ಚನ ಪ್ರದಕ್ಷಿಣ ನಮಸ್ಕಾರ ಎಲ್ಲವೂ ಕೂಡ ಅಪಮೃತ್ಯು ಪರಿಹಾರ ಆಯುರ್ವೃದ್ಧಿ ಅಂತ ದೇವರ ಸ್ಮೃತಿ ಹೇಳ್ತಾರೆ ಗೋವಿನ ಮೈಯನ್ನು ಸವರಿ ಪ್ರದಕ್ಷಿಣ ನಮಸ್ಕಾರ ಮಾಡಿದರೆ ಸಪ್ತ ದ್ವೀಪಗಳಿಂದ ಯುಕ್ತವಾಗಿರ್ತಕ್ಕಂಥ ಸಮಗ್ರ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿ ಅಂತ ಪುರಾಣಗಳು ತಿಳಿಸ್ತವೆ ಗೋಮಯದಲ್ಲಿ ಯಮುನಾ ಸನ್ನಿಧಾನ ಗೋಮೂತ್ರದಲ್ಲಿ ನರ್ಮದಾ ಸನ್ನಿಧಾನ ಗೋಕ್ಷೀರದಲ್ಲಿ ಗಂಗಾ ಸನ್ನಿಹಿತ ಗೋಮಯದಲ್ಲಿ ವಿಶೇಷ ಲಕ್ಷ್ಮೀ ಸನ್ನಿಧಾನವು ಕೂಡ ಇರತಕ್ಕಂಥದ್ದು ಸೆಗಣಿ ಗಂಜಲಗಳು ಕೂಡ ಅಲಕ್ಷ್ಮೀ ನಾಶನ ಲಕ್ಷ್ಮೀ ಸನ್ನಿಧಾನ ಇರೋದರಿಂದ ಅಂತ ಆದಮೇಲೆ ಗೋವುಗಳು ಎಷ್ಟು ಪವಿತ್ರ ಅನ್ನೋದನ್ನು ಚಿಂತನೆ ಮಾಡಬೇಕು ಗೋವುಗಳು ನಮಗೆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು ಅದರಿಂದ ಭಗವಂತನ ವಿಶೇಷ ವಿಭೂತಿ ರೂಪ ಅಂತ ಆ ರೀತಿಯಾಗಿ ಚಿಂತನೆಯ ಜೊತೆಗೆ ಪೂಜೆಯನ್ನು ಕೂಡ ಮಾಡಬೇಕು ಅಭ್ಯಾಗತ ಅಭ್ಯಾಗತ ಅಂದರೆ ಶ್ರದ್ಧಾದಿಗಳಲ್ಲಿ ಆಮಂತ್ರಿತನಾಗಿ ಬರ್ತಕ್ಕಂಥ ಬ್ರಾಹ್ಮಣನಿಗೆ ಅಭ್ಯಾಗತ ಅವನಲ್ಲಿ ಭಗವಂತನ ಸನ್ನಿಧಾನವನ್ನು ಚಿಂತನೆ ಮಾಡಿ ಅವನಿಗೆ ಆದರ ಸತ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಗ್ನೇರ್ ಅಭ್ಯಾಗತೋ ಮೂರ್ತಿ ಅಂತ ಈ ಅಭ್ಯಾಗತ ಮನೆಗೆ ಬಂದಿರತಕ್ಕಂಥವನು ಅಗ್ನಿ ಸದೃಶನಾಗಿ ಇರ್ತಕ್ಕಂಥವನು ಅವನಿಗೆ ನೀಡ್ತಕ್ಕಂಥ ಅನ್ನದಾನದಿಂದ ಯಜ್ಞಗಳಲ್ಲಿ ಹವಿಸೇನು ಅರ್ಪಣೆ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚು ಭಗವಂತನಿಗೆ ಪ್ರೀತಿ ಅಂತ ಈ ರೀತಿಯಾಗಿ ಆ ಕಪಿಲರೂಪಿ ಪರಮಾತ್ಮ ತಾನೇ ತಾಯಿ ದೇವಭೂತಿಗೆ ಅದನ್ನು ಉಪದೇಶ ಮಾಡ್ತಾನೆ ಅಂತ ಭಾಗವತ ತೃತೀಯ ಸ್ಕಂದದಲ್ಲಿ ಅದು ತಿಳಿಸ್ತಾರೆ ಅಂತಹ ಅಭ್ಯಾಗತ ಮನೆಗೆ ಬಂದಿರ್ತಾನೆ ಅವನಿಗೆ ನಾವು ಅನಾದರ ಮಾಡಿದ್ರೆ ಅದರಿಂದ ನಮಗೆ ನರಕ ಅಂದಂಥ ಸಮಸ್ಯೆ ಗತಿಯಾಗತ್ತೆ ಬಂದಿರತಕ್ಕಂಥ ಬ್ರಾಹ್ಮಣ ಅತಿಥಿ ಅಭ್ಯಾಗತ ಏನು ಇವರನ್ನೆಲ್ಲ ಹೇಳ್ತೀವಿ ಅವರೊಳಗೆ ಐದು ರೀತಿಯಾಗಿರ್ತಕ್ಕಂಥ ಅಗ್ನಿ ಇರತ್ತೆ ಆ ಅಗ್ನಿಗಳು ಉಪಶಮನ ಆಗಬೇಕು ಅಂತ ಅವರಿಗೆ ಆ ಸಂದರ್ಭದಲ್ಲಿ ಏನೆಲ್ಲ ಸತ್ಕಾರಗಳನ್ನು ಮಾಡಬೇಕೋ ಅರ್ಘ್ಯ ಪಾದ್ಯ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಲೇಬೇಕು ಇಲ್ಲ ಅಂತಾದರೆ ನಾವು ಇದುವರೆಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷವನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಇಲ್ಲದೇ ಇದ್ದರೆ ನಾವು ಸತ್ಕಾರ ಮಾಡಿದ್ವಿ ಅಂತಾದರೆ ನಮಗೆ ಆಶೀರ್ವಾದ ಮಾಡಿ ಹರಸಿ ಹೋಗ್ತಾರೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರವರು ಆ ರೀತಿಯಾಗಿ ನಾವು ಅವ್ರನ್ನ ಆದರ ಸತ್ಕಾರ ಎಲ್ಲವನ್ನು ಮಾಡಲೇಬೇಕು ಅಂತ ಅತಿಥಿ ವೈಷುದೇವ ಆದ ನಂತರದಲ್ಲಿ ಗೋದೋಹನ ಮಾಡುವಷ್ಟು ಕಾಲ ಅಂದರೆ ಒಂದು ಮುಹೂರ್ತದ ಎಂಟನೇ ಒಂದು ಭಾಗದಷ್ಟು ಆ ಯಜಮಾನನು ಕಾಯ್ತಾ ಇರಬೇಕು ಆಗ ಯಾರು ಮನೆಗೆ ಬರ್ತಾನೋ ಅವನು ಅತಿಥಿ ಅಂತ ಕರೆಸ್ಕೊತಾನೆ ನಮ್ಮ ಸನಾತನ ಸಂಸ್ಕೃತಿ ಅತಿಥಿ ದೇವೋ ಭವ ಅಂತ ಅಲ್ಲಿ ಭಗವಂತ ಇರ್ತಾನೆ ಅಂತ ಸನ್ನಿಧಾನವನ್ನು ಚಿಂತನೆ ಮಾಡಬೇಕು ಅವನು ಪ್ರಿಯನಾಗಿದ್ದವನಿರ್ಬೋದು ಅಪ್ರಿಯನಾಗಿದ್ದವನಾರೋ ಆಗಿರ್ಬೋದು ಆದರೆ ಅವನಲ್ಲಿ ಬಿಂಬರೂಪಿಯಾಗಿರ್ತಕ್ಕಂಥ ನಮ್ಮಲ್ಲಿ ಆ ಪರಮಾತ್ಮ ಇದ್ದಾನೋ ಅವರೊಳಗೂ ಅವನೇ ಇದ್ದಾನೆ ಅಂತ ಭಗವಂತನ ವಿಶೇಷ ಪ್ರತಿಮೆ ಅವನಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅವನು ಪ್ರಿಯನಾಗಿದ್ದವನಿರ್ಬೋದು ಅಪ್ರಿಯ ಆಗಿರ್ಬೋದು ಅಥವಾ ಅವನು ಪಂಡಿತ ಅಥವಾ ಮೂರ್ಖ ಅವನು ಹೋ ಹೆಸರು ಊರು ಮನೆತನ ಗೋತ್ರ ಇದ್ಯಾವುದು ಬೇಕಾಗಿಲ್ಲ ಅವು ಅದ್ಯಾವುದನ್ನು ವಿಚಾರ ಮಾಡದೆ ಅವನಿಗೆ ಆ ಸಂದರ್ಭದಲ್ಲಿ ಏನು ಸತ್ಕಾರ ಆತಿಥ್ಯ ಮಾಡಲಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ಅವಶ್ಯವಾಗಿ ಮಾಡಲೇಬೇಕು ಅಂತ ವಿಷ್ಣು ಪುರಾಣವು ಕೂಡ ಹೇಳ್ತಾ ಇದೆ ಅವನಲ್ಲಿ ಬಂದಿರತಕ್ಕಂಥ ಅತಿಥಿಯಲ್ಲಿ ಬ್ರಹ್ಮದೇವರ ಸನ್ನಿಧಾನವನ್ನು ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಆರಾಧನೆ ಮಾಡಬೇಕು ಇದೂ ಕೂಡ ಒಂದು ಮನುಷ್ಯ ಯಜ್ಞ ಅಂತ ಪಂಚಯಜ್ಞಗಳಲ್ಲಿ ಇದು ಒಂದು ಯಜ್ಞ ಅಂತ ದೇವಯಜ್ಞ ಋಷಿಯಜ್ಞ ಪಿತೃಯಜ್ಞ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ಅಂತ ಈ ರೀತಿಯಾಗಿ ಐದು ಯಜ್ಞ ಹೀಗೆ ಅಗೃಹಸ್ಥನಾಗಿರ್ತಕ್ಕಂಥವನು ಅತಿಥಿಯನ್ನು ಸತ್ಕಾರ ಅನ್ನೋದು ಮಾಡಲೇಬೇಕು ಅತಿಥಿ ದೇವೋಭವ ಅಂತ ಆ ಬಂದಿರತಕ್ಕಂಥ ಅತಿಥಿ ಅತೃಪ್ತಿಯಿಂದ ಮನೆಯಿಂದ ಹೋಗುವಂಥ ಪ್ರಸಂಗ ಬಂತು ಅಂತಾದರೆ ತನ್ನ ಮಾಡಿರ್ತಕ್ಕಂಥ ಪಾಪವನ್ನು ಅಲಿಬಿಟ್ಟು ನಮ್ಮ ಪುಣ್ಯವನ್ನು ಅಪಹಾರ ಮಾಡಿಕೊಂಡು ಒಯ್ತಾನೆ ಈ ರೀತಿಯಾಗಿ ಮಾರ್ಕಾಂಡೇಯ ಪುರಾಣವು ತುಳಿಸ್ತಾ ಇದೆ ಕಠೋಪನಿಷತ್ತು ಮೊದಲಾದವುಗಳಲ್ಲೂ ಕೂಡ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ ಆದ್ದರಿಂದ ಈ ಯಮ ನಚಿಕೇತ ಈ ಸಂವಾದದಲ್ಲೂ ಕೂಡ ಅದನ್ನು ತಿಳಿಸ್ತಾರೆ ಆದ್ದರಿಂದ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಂತ ತಿಳಿದು ಯಥಾಶಕ್ತಿ ಯಥಾಜ್ಞಪ್ತಿ ಸತ್ಕಾರಾದಿಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಇನ್ನು ಶ್ರೀ ತುಳಸಿ ಸಮುದ್ರ ಮಥನದಲ್ಲಿ ಧನ್ವಂತರಿ ರೂಪಿ ಪರಮಾತ್ಮ ಏನು ಅಮೃತ ಕಲಶವನ್ನು ಹಿಡ್ಕೊಂಡು ಬರ್ತಾನೆ ಆ ಭಗವಂತನ ಆನಂದ ಭಾಷ್ಪ ಆ ಒಂದು ಹನಿ ಬಿದ್ದಾಗ ಅಲ್ಲಿ ತುಳಸಿ ಪ್ರಾದುರ್ಭಾವ ಆಯಿತು ಅಮೃತ ಕಲಶದಲ್ಲಿ ಅಂತ ಆ ತುಳಸಿ ಷಣ್ಮೈಶ್ವರ್ಯಲ್ಲಿ ಒಬ್ಬಳಾಗಿರ್ತಕ್ಕಂಥ ಜಾಂಬುವತಿಯ ಸನ್ನಿಧಾನ ಪಾತ್ರಳು ಆ ತುಳಸಿ ಬುಡದಲ್ಲಿ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿಂ ತ್ವಾಂ ನಮಾಮ್ಯಹಂ ಅಂಥೇಳಿ ನಿತ್ಯದಲ್ಲೂ ಕೂಡ ಆ ತುಳಸಿ ವೃಕ್ಷ ಸಸಿಯಲ್ಲಿ ಅಥವಾ ತುಳಸಿ ಗಿಡದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಬುಡದಲ್ಲಿ ಎನ್ಮೂಲೆ ಸರ್ವತೀರ್ಥಾನಿ ಎಲ್ಲ ತೀರ್ಥಗಳ ಸನ್ನಿಧಾನ ಮಧ್ಯದಲ್ಲಿ ಎನ್ಮಧ್ಯೆ ಸರ್ವದೇವತಾಹ ಎಲ್ಲ ದೇವತೆಗಳ ಸನ್ನಿಧಾನ ತುದಿಯಲ್ಲಿ ಎಲ್ಲ ವೇದಗಳ ಸನ್ನಿಧಾನ ಅಂದರೆ ಸಾಕ್ಷಾತ್ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಈ ರೀತಿಯಾಗಿ ತುಳಸಿಯಲ್ಲಿ ಚಿಂತನೆಯನ್ನು ಮಾಡಬೇಕು ಯಾರ್ಯಾರಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಮುಂದೆ ತಿಳಿಸ್ಕೊಡ್ತಾರೆ ತುಳಸಿಯಲ್ಲಿ ಐದು ಸಾವಿರದ ಮುನ್ನೂರ ಹದಿನೇಳು ಭಗವದ್ ರೂಪಗಳು ಅಂತ ನಾವು ಬೇಕಾದಷ್ಟು ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇತ್ಯಾದಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತುಳಸಿ ದಳ ಮಾತ್ರ ಇಲ್ಲ ಅಂತಂದರೆ ಅಂತಹ ಪೂಜೆಯನ್ನು ಭಗವಂತ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿತಾಳನೋ ಅಂತ ದಾಸರು ಹೇಳಿದಂಗೆ ತುಳಸಿ ಇಲ್ಲದೆ ಇರತಕ್ಕಂಥ ಪೂಜೆ ಭಗವಂತ ಎಂದೂ ಸ್ವೀಕಾರ ಮಾಡೋದಿಲ್ಲ ಅಕಸ್ಮಾತ್ ತುಳಸಿ ಅನಿವಾರ್ಯತೆ ಹೇಗೆ ಮಾಡಿದ್ರೂ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಪರಸ್ಥಳದಲ್ಲಿದ್ದೀವಿ ಮತ್ತೇನೋ ಸ ಅನಿವಾರ್ಯ ಸಂದರ್ಭ ಇದೆ ಅವಾಗೇನು ಮಾಡಬೇಕು ಅಂತಾದರೆ ತುಳಸಿ ನಾಮಸ್ಮರಣೆಯನ್ನಾದರೂ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಅಭಿಪ್ರಾಯ ಯಾಕೆಂದರೆ ಭಗವಂತನಿಗೆ ಅತ್ಯಂತ ಪ್ರಿಯಳಾಗಿರ್ತಕ್ಕಂಥವಳು ತುಳಸಿ ಆದರೆ ಪದ್ಯಮಾಲಾದಲ್ಲಿ ತಿಳಿಸುವಂಗೆ ಸ್ತ್ರೀ ಶೂದ್ರಾದಿಗಳು ಬಿಡಿಸಿ ಕೊಟ್ಟಿರ್ತಕ್ಕಂಥ ತುಳಸಿ ಅಥವಾ ಸ್ನಾನ ಮಾಡದೆ ಬಿಡಿಸಿ ತಂದಿರತಕ್ಕಂಥ ತುಳಸಿ ಇದೆಲ್ಲವೂ ಕೂಡ ಪೂಜೆಗೆ ಅನುಪಯುಕ್ತವಾಗಿರ್ತಕ್ಕಂಥದ್ದು ಸರ್ವತಾ ಉಪಯೋಗ ಮಾಡಬಾರ್ದು ತುಳಸಿ ಬಿಡಿಸೋದಕ್ಕಿಂತ ಮುಂಚೆ ಭಗವಂತನ ಪೂಜೆಗಾಗಿ ತುಳಸಿ ಬಿಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡಬೇಕು ಆಮೇಲೆ ತುಳಸಿಯನ್ನು ಬಿಡಿಸಬೇಕು ಅಂತ ತಿಳಿಸ್ತಾರೆ ಹಾಗೆ ಆ ತುಳಸಿ ಒಳಗೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇನ್ನು ಅಶ್ವತ್ಥ ವೃಕ್ಷ ಅಶ್ವತ್ಥ ತುಳಸಿ ಇದು ವೈಷ್ಣವರ ಸನ್ನಿಧಿಯಲ್ಲೇ ನಿತ್ಯ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರದ ವಿಧಿ ಅಶ್ವತ್ಥದ ಬುಡದಲ್ಲಿ ಬ್ರಹ್ಮದೇವರ ಸನ್ನಿಧಾನ ಮಧ್ಯದಲ್ಲಿ ವಿಷ್ಣುವಿನ ಸನ್ನಿಧಾನ ತುದಿಯಲ್ಲಿ ರುದ್ರದೇವರ ಸನ್ನಿಧಾನ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಶ್ವತ್ಥ ಸರ್ವ ಅಂತ ಸರ್ವ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ ತನ್ನ ವಿಭೂತಿ ರೂಪವನ್ನಲ್ಲಿ ಚಿಂತನೆ ಮಾಡಿ ಅದರೊಳಗೂ ಶನಿವಾರ ಬೆಳಗಿನ ಜಾವ ಎರಡು ಪ್ರಹರಗಳ ಕಾಲ ಮಾತ್ರ ಅಶ್ವತ್ಥವನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಅಧಿಕಾರ ಪ್ರದಕ್ಷಿಣೆಯನ್ನು ಮಾಡಬೇಕು ಅಶ್ವತ್ಥ ಪ್ರದಕ್ಷಿಣೆಯನ್ನು ಈ ರೀತಿಯಾಗಿ ಮಾಡಿದರೆ ದುಸ್ವಪ್ನ ಪರಿಹಾರ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಶ್ವತ್ಥ ವೃಕ್ಷದಲ್ಲಿ ಅಂಗಸ್ಫುರಣ ಭಯಗಳನ್ನು ಪರಿಹಾರ ಮಾಡುವಂಥ ಆ ಅಶ್ವತ್ಥ ವೃಕ್ಷ ವೃಕ್ಷಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ಮಾಡೋದರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿಷ್ಟಗಳು ಸಿಗ್ತಾ ಇದೆ ಸರ್ವ ಸಂಪತ್ಕರ ಅಷ್ಟೇ ಅಲ್ಲ ಆಯುಷ್ಯ ವೃದ್ಧಿಯನ್ನು ಕೂಡ ಮಾಡ್ತಾನೆ ಭಗವಂತ ಅಶ್ವತ್ಥ ಹಂತೃಣಾಂ ತ್ರಾತಾ ಕೋಪಿನ ವಿದ್ಯತೆ ಇಂತಹ ಅಶ್ವತ್ಥ ವೃಕ್ಷದ ಮರ ಯಾರಾದರೂ ಕಡಿತಾರೆ ಅಂತಾದರೆ ಅವನನ್ನು ಕಾಪಾಡಲಿಕ್ಕೆ ಮಡ ಮಡ ಕಡಿಯೋನನ್ನು ಕಾಪಾಡಲಿಕ್ಕೆ ಯಾರೂ ಇಲ್ಲದೆ ಇದ್ದಂತಾಗತ್ತೆ ಒಂದು ಕೊಂಬೆಯನ್ನು ಕಡಿದ್ರೂ ಕೂಡ ಕೋಟಿ ಬ್ರಹ್ಮ ಹತ್ಯೆ ಮಾಡಿದ್ರೆ ಏನು ಪಾಪ ಬರ್ತಾಯಿದ್ರು ಅಂಥ ಪಾಪ ಬರ್ತಾ ಇದೆ ಬೇರೆಯವರು ಕಡಿತಾ ಇದ್ದರೆ ಬೇಡ ಅಂತ ಹೇಳಬೇಕು ಹಾಗೆ ಹೇಳದೇ ಇದ್ದರೆ ನರಕದಲ್ಲಿ ಯಮದೇವರು ಅವನ ನಾಲಿಗೆಯನ್ನು ಸೀಳ್ತಾನಂತೆ ಇದನ್ನು ಪದ್ಮಪುರಾಣ ತಿಳಿಸ್ತಾ ಇದೆ ಆದ್ದರಿಂದ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳ ಸನ್ನಿಧಾನ ಇನ್ನು ಯತಿ ಅಲ್ಲೂ ಭಗವಂತನ ವಿಶೇಷ ಸನ್ನಿಧಾನ ಅಂತ ಪೂಜ್ಯತೆಯಲ್ಲಿ ಒಬ್ಬ ಯತಿ ಸಾವಿರ ಬ್ರಹ್ಮಚಾರಿಗಳಿಗೆ ಸಮಾನ ಹತ್ತು ಸಾವಿರ ವಾನಪ್ರಸ್ಥರಿಗೆ ಸಮಾನ ಕೋಟಿ ಗೃಹಸ್ಥರಿಗೆ ಸಮಾನನಾಗಿರ್ತಕ್ಕಂಥವರು ಒಬ್ಬ ಯತಿ ಅವನ ಕೈಗಿತ್ತ ತೂತು ಅನ್ನವನ್ನು ಕೊಟ್ಟರೆ ಮೇರು ಪರ್ವತಕ್ಕೆ ಸಮಾನ ಅಷ್ಟು ಪುಣ್ಯ ಅನ್ನೋದು ಬರ್ತಾ ಇದೆ ಒಂದು ಹನಿ ನೀರನ್ನು ಯತಿಗಳಿಗೆ ಅರ್ಪಣೆ ಮಾಡಿದ್ರೆ ಒಂದು ದೊಡ್ಡ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನೆಲ್ಲ ಜಲದಾನ ಅಂತ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆಯೋ ಅಷ್ಟು ಪುಣ್ಯ ಬರ್ತಾ ಇದೆ ಒಬ್ಬ ಯತಿ ಭಿಕ್ಷಾ ಸ್ವೀಕಾರ ಮಾಡಿದ್ರೆ ಭಗವಂತ ಉಂಡಂತೆ ಅಂತ ಹರಿ ಉಂಡರೆ ಮೂರು ಲೋಕವೇ ಉಂಡಂತೆ ಅಂತ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೀವಿ ಆದ್ದರಿಂದ ಯತಿಗೆ ಭಿಕ್ಷಾ ನೀಡೋದು ಗೃಹಸ್ಥನ ಅತ್ಯಂತ ಅವಶ್ಯವಾಗಿರ್ತಕ್ಕಂತಹ ಕರ್ತವ್ಯ ಯತಿಯಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೆಯೋದು ಉಳಿದ ಮೂರು ಆಶ್ರಮದವರಿಗಿಂತ ಸುಲಭವಾಗಿ ಗೃಹಸ್ಥನಾಗೆ ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತು ಇದೆ ಅಂತ ಬ್ರಹ್ಮಚಾರಿ ಯತಿ ಮತ್ತು ವಾನಪ್ರಸ್ಥ ಮೂರು ಆಶ್ರಮದ ಜವಾಬ್ದಾರಿ ಗೃಹಸ್ಥನದ್ದೇ ಬ್ರಹ್ಮಚಾರಿಗೆ ಅವನು ವಿದ್ಯಾರ್ಜನೆಯನ್ನು ಮಾಡ್ತಾ ಇರ್ತಾನೆ ಅಧ್ಯಯನಾದಿಗಳಲ್ಲಿ ನಿರತನಾಗಿರ್ತಾನೆ ಅವನಿಗೆ ವೈಶ್ವದೇವಾದಿ ಹೋಮವನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಆದ್ದರಿಂದ ಅಂತಹ ಬ್ರಹ್ಮಚಾರಿಯನ್ನು ಕೂಡ ಗೃಹಸ್ಥನೇ ಜವಾಬ್ದಾರಿ ತಗೊಂಡು ಅವನಿಗೆ ಕಾಲ ಕಾಲಕ್ಕೆ ಅಧ್ಯಯನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕ ಆಗದೇ ಇದ್ದಂಗೆ ಅವನಿಗೆ ಅನ್ನಪಾನಾದಿಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಪುಣ್ಯದ ಕೆಲಸ ಏನು ಯತಿಗಳಿಗೆ ಅವರಿಗೂ ಹೋಮ ವಿಶ್ವದೇವ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಶಾಸ್ತ್ರದಲ್ಲಿ ಇಲ್ಲ ಆದ್ದರಿಂದ ಯತಿಗೆ ಭಿಕ್ಷಾ ಕೊಟ್ಟು ಹಾಕಿದ್ರೆ ಅಥವಾ ಭಿಕ್ಷಾ ಮಾಡಿಸಿದ್ರೆ ಪರಮಾತ್ಮನಿಗೆ ಬಹಳ ಪ್ರೀತಿಯಾಗತ್ತೆ ಅದರಿಂದ ಏನಾಯಿತು ಭಗವಂತನೇ ಉಂಡಂತೆ ಆಗ್ತಾ ಇದೆ ಅದಕ್ಕೆ ಕೋಟಿ ಗೃಹಸ್ಥರಿಗೆ ಒಬ್ಬ ಯತಿ ಸಮಾನ ಹತ್ತು ಸಾವಿರ ವಾನಪ್ರಸ್ಥರಿಗೆ ಸಮಾನ ಮತ್ತು ಒಂದು ಸಾವಿರ ಬ್ರಹ್ಮಚಾರಿಗಳಿಗೆ ಅನ್ನದಾನ ಮಾಡಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಬರ್ತಾ ಇದೆ ಒಂದು ಹನಿ ನೀರನ್ನು ದಾನ ಮಾಡಿದ್ರೆ ಇಡೀ ಸಮುದ್ರವಾದಷ್ಟು ಇರ್ತಕ್ಕಂಥ ಜಲವನ್ನು ಜಲದಾನ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆಯೋ ಆ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟ ಪುಣ್ಯ ಅನ್ನೋದು ಬರುತ್ತೆ ಇನ್ನು ವಾನಪ್ರಸ್ಥ ಆಶ್ರಮದಲ್ಲಿರ್ತಕ್ಕಂಥವರ ಜವಾಬ್ದಾರಿಯು ಕೂಡ ಗೃಹಸ್ಥನದ್ದೇ ವಾನಪ್ರಸ್ಥಾಶ್ರಮ ಅಂತ ಆದಾಗ ಅವರಿಗೆ ವಯಸ್ಸಾಗೋಗಿರುತ್ತೆ ನಿತ್ಯ ದೈಮಿತ್ತಿಕ ಕರ್ಮಗಳನ್ನು ಮಾಡುವುದು ಅಸಾಧ್ಯ ಆಗಿರುತ್ತೆ ಅಂತಹವರ ಜವಾಬ್ದಾರಿಯೂ ಕೂಡ ಗೃಹಸ್ಥನದ್ದೇ ಆಗಿರುತ್ತೆ ಅದರಿಂದನೇ ಶಾಸ್ತ್ರ ಹೇಳುತ್ತೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಇನ್ನು ವಾನಪ್ರಸ್ಥಾಶ್ರಮಿಗಳಲ್ಲಿ ಅಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇದೆ ವಾನಪ್ರಸ್ಥಾಶ್ರಮ ಅನ್ನೋದು ಮೂರನೇದು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಅದಾದಮೇಲೆ ಯತಿ ಅಂತ ಹೇಳಿ ಈ ರೀತಿಯಾಗಿ ಹಿಂದೆ ವೃದ್ಧರಿಗೆ ಈ ವೃದ್ಧಾಶ್ರಮ ಅಂತ ಏನೀಗ ಹೇಳ್ತೀವಿ ಆ ರೀತಿಯಾಗಿ ಇರಲಿಲ್ಲ ವಾನಪ್ರಸ್ಥಾಶ್ರಮ ಅಂತ ಆದರೆ ಆ ವಯಸ್ಸಾದ ನಂತರದಲ್ಲಿ ಅವರು ಹೆಂಡತಿಯನ್ನು ಮಕ್ಕಳ ಹತ್ರ ಜೋಪಾನವಾಗಿ ಬಿಟ್ಟು ತಾವು ವನಕ್ಕೆ ಹೋಗಿ ಪ್ರಸ್ಥಾನ ಮಾಡಬೇಕು ಅಲ್ಲಿ ಕಠಿಣವಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಇತ್ಯಾದಿ ಎಲ್ಲ ಮಾಡಬೇಕು ಅಂತ ಕಾಡಿನಲ್ಲೇ ಆಶ್ರಮ ಕಟ್ಕೊಂಡು ಕಾಡಿನಲ್ಲಿಂದ ತನ್ನಿಂದ ತಾನೇ ಬೆಳೆದಿರುತ್ತೆ ಯಾರೂ ಬೆಳೆಸಿರಲ್ವಾ ಅಂತಹ ಹಣ್ಣು ಗೆಡ್ಡೆ ಗೆಣಸುಗಳನ್ನು ಸೇವನೆ ಮಾಡಬೇಕು ಪಂಚ ಯಜ್ಞಗಳನ್ನು ಮಾಡಬೇಕು ನಿತ್ಯದಲ್ಲೂ ದೇವಯಜ್ಞ ಯಜ್ಞ ಪಿತೃಯಜ್ಞ ಭೂತಯಜ್ಞ ಯಜ್ಞ ಇತ್ಯಾದಿ ಪಂಚಯಜ್ಞಗಳನ್ನು ಕೂಡ ಮಾಡಬೇಕು ದೇವಯಜ್ಞ ಅಂದರೆ ನೈವೇದ್ಯ ವೈಶ್ವದೇವಾದಿ ಹೋಮಗಳನ್ನು ಮಾಡುವಂಥದ್ದು ಯಜ್ಞ ಅಂತಾದರೆ ಬ್ರಹ್ಮಯಜ್ಞ ಋಷಿ ತರ್ಪಣ ವೇದಾಧ್ಯಯನ ಇತ್ಯಾದಿ ಮಾಡುವುದು ಪಿತೃಯಜ್ಞ ಅಂದರೆ ಪಿತ್ ಪಿತೃಗಳು ಮೃತರಾದ ನಂತರದಲ್ಲಿ ಶ್ರಾದ್ದಾದಿಗಳನ್ನು ಮಾಡೋದು ಅಮಾವಾಸ್ಯೆ ಗ್ರಹಣ ಮೊದಲಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ತರ್ಪಣಾದಿಗಳನ್ನು ಬಿಡೋದು ಮನುಷ್ಯ ಯಜ್ಞ ಅಂತಂದರೆ ಅತಿಥಿ ಅಭ್ಯಾಗತರನ್ನು ಆಧಾರ ಸತ್ಕಾರವನ್ನು ಮಾಡಿ ಅವರಿಗೆ ಅನ್ನದಾನಾದಿಗಳನ್ನು ಮಾಡಿ ಅದನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡಿ ಅಂತರ್ಯಾಮಿ ಭಗವಂತನಿಗೆ ಸಮರ್ಪಣೆ ಮಾಡೋದು ಭೂತ ಯಜ್ಞ ಅಂದರೆ ಪ್ರಾಣಿಗಳಲ್ಲಿ ದಯೆಯನ್ನು ತೋರೋದು ಅಂತ ಹೀಗೆ ವಾನಪ್ರಸ್ಥಾಶ್ರಮಿಯಾಗಿರ್ತಕ್ಕಂಥವನು ಪಂಚಯಜ್ಞ ಪರಾಯಣನಾಗಿರಬೇಕು ಹೋಮ ಯಾಗಗಳನ್ನು ಮಾಡ್ತಾ ಬರೀ ನೆಲದ ಮೇಲೆ ಮೃಗಗಳಂತೆ ಇರಬೇಕು ಮೃಗಗಳ ಜೊತೆಗೆ ವಾಸ ಮಾಡಬೇಕು ಶುಕ್ಲ ಪಕ್ಷದಲ್ಲಿ ಹಾಲನ್ನು ಕುಡಿದವನು ಜೀವನವನ್ನು ಸಾಗಿಸಬೇಕು ಕೃಷ್ಣ ಪಕ್ಷದಲ್ಲಿ ಗೋಮಯವನ್ನು ಭಕ್ಷಣ ಮಾಡಬೇಕು ಅತಿಥಿಗಳೇ ಬಂದರೆ ಫಲಮೂಲಾದಿ ದಾನ ಮಾಡಬೇಕು ಅಂತ ಅಲ್ಲಿ ಯಾರು ಅತಿಥಿಗಳು ಬರ್ತಾರೆ ಅಂದರೆ ಇವರಂತೆ ವಾನಪ್ರಸ್ಥಾಶ್ರಮಿಗಳಾಗಿದ್ದವರು ಸಂಚಾರ ನಿಮಿತ್ತೇನ ಅಲ್ಲಿ ಬಂದರೆ ಅವರಿಗೆ ದಾನ ಮಾಡಬೇಕು ಫಲ ಮೂಲ ಅಲ್ಲಿ ಏನು ಸಿಗ್ತಾ ಇದೆಯೋ ಅದನ್ನು ದಾನ ಮಾಡಬೇಕು ತಾನು ಯಾರಿಂದಲೂ ಕೂಡ ದಾನವನ್ನು ಸ್ವೀಕಾರ ಮಾಡಬಾರ್ದು ಅಥವಾ ಇನ್ಯಾವುದಾದ್ರೂ ನಿಮಿತ್ತ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣವನ್ನು ಬೆಳೆಸುವ ಸಂದರ್ಭದಲ್ಲಿ ಗೃಹಸ್ಥರು ಬ್ರಹ್ಮಚಾರಿಗಳು ಯಾರಾದರೂ ಮಧ್ಯದಲ್ಲಿ ದಾರಿ ಹೋಕರು ಹೋಗ್ತಾ ಇರ್ತಾರಲ್ಲ ಉತ್ತಮ ಬ್ರಾಹ್ಮಣರು ಅವರಿಗೆ ಅಥವಾ ಸಂಚಾರದಲ್ಲಿರ್ತಕ್ಕಂಥ ಯತಿಗಳು ಆ ಕಾಡಿನ ಮಧ್ಯೆ ಬರುವಂಥ ಪ್ರಸಂಗ ಬಂದರೆ ಅವರಿಗೂ ಕೂಡ ಆದಿಗಳಿಗೆ ವ್ಯವಸ್ಥೆಯನ್ನು ಮಾಡಬೇಕು ಮೂಲಾದಿಗಳನ್ನೇ ದಾನ ಮಾಡಬೇಕು ಆದರೆ ತಾನು ಮಾತ್ರ ಯಾರಿಂದನೂ ದಾನವನ್ನು ಸ್ವೀಕಾರ ಮಾಡಬಾರದು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯೆ ಕುಳಿತು ಯಜ್ಞ ಅಗಾದಿಗಳನ್ನು ಮಾಡಬೇಕು ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೀತಾ ಚಳಿಗಾಲದಲ್ಲಿ ಒದ್ದೆ ಬಟ್ಟೆ ಉಟ್ಕೊಂಡು ತಪಸ್ಸು ಮಾಡಬೇಕು ಹೀಗೆ ಕಠಿಣವಾಗಿರ್ತಕ್ಕಂಥ ವ್ರತಾನುಷ್ಠಾನಗಳನ್ನು ಮಾಡಿಕೊಂಡು ಅಲ್ಲಿರಬೇಕು ಅಕಸ್ಮಾತ್ ಮಕ್ಕಳಿರಲಿಲ್ಲ ಹೆಂಡತಿಯನ್ನು ವಾನಪ್ರಸ್ಥಾಶ್ರಮಕ್ಕೆ ಕರ್ಕೊಂಡು ಬರಬೇಕು ಅಂತ ಅಪೇಕ್ಷೆ ಇತ್ತು ಅಂತಾದರೆ ಹೆಂಡತಿಯನ್ನು ಜೊತೆಗೆ ಕರ್ತೋ ಕರ್ಕೊಂಡು ಬರಲಿಕ್ಕೂ ಅವಕಾಶ ಇದೆ ಆದರೆ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲೇಬೇಕು ಒಂದು ವೇಳೆ ಸಂಸಾರ ಮಾಡಿ ಅಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಹುಟ್ಟದಾಗಿಂದ ಚಾಂಡಾಲ ಅಂತ ಕರೆಸ್ಕೊತಾನೆ ಅವನಿಗೆ ವೇದಾಧಿಕಾರ ಅನ್ನೋದು ಸರ್ವತಾ ಹುಟ್ಟಲ್ಲ ಹೀಗೆ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿಕೊಂಡು ಮಾಡ್ತಕ್ಕಂಥ ವಾನಪ್ರಸ್ಥಾಶ್ರಮಿಯಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇದೆ ಅಂತ ತಿಳಿಸ್ತಾರೆ ಮುಂದೆ ಗೃಹಸ್ಥಾಶ್ರಮಿ ಅವನಲ್ಲೂ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಪತ್ನಿಯ ಜೊತೆಗೆ ಪಂಚಯಜ್ಞ ಪರಾಯಣನಾಗಿ ವೈಷವದೇವ ಅತಿಥಿ ಸತ್ಕಾರ ಔಪಾಸನಾದಿ ಎಲ್ಲ ಹೋಮಗಳನ್ನು ನಡೆಸ್ತಾ ನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನಿಂದ ಅತಿಥಿ ಸತ್ಕಾರ ಇತ್ಯಾದಿ ಎಲ್ಲ ಮಾಡಬೇಕು ಅದೇ ಸಂಪತ್ತಿನಿಂದನೇ ಹೆಂಡತಿ ಮಕ್ಕಳನ್ನು ಮಾತ್ರ ಅಲ್ಲ ಬ್ರಹ್ಮಚಾರಿ ವಾನಪ್ರಸ್ಥ ಯತಿ ಮೂರು ಆಶ್ರಮದವರನ್ನು ಕೂಡ ತನ್ನ ಯೋಗ್ಯತೆಯಷ್ಟು ಅವರನ್ನು ಕೂಡ ಪರಿಪಾಲನೆ ಮಾಡುವಂತಹ ಹೊಣೆಗಾರಿಕೆ ಅನ್ನೋದು ಗೃಹಸ್ಥನ ಮೇಲೆ ಇರ್ತಕ್ಕಂಥದ್ದು ಆದ್ದರಿಂದ ಸುಲಭವಾಗಿ ಗೃಹಸ್ಥನಾಗಿದ್ದೇ ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಅಂತಾದರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಆ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಪಾತ್ರನಾಗುವಂತೆ ಸತ್ಕಾರಾದಿಗಳನ್ನು ಮಾಡಬೇಕು ಹೀಗೆ ಆಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡ್ತಕ್ಕಂಥ ಗೃಹಸ್ಥನೂ ಕೂಡ ಪೂಜ್ಯನಾಗಿದ್ದಾನೆ ಯಾಕಂದರೆ ಭಗವಂತನ ವಿಶೇಷ ವಿಭೂತಿ ರೂಪ ಅವನಲ್ಲಿ ಇರುತ್ತೆ ಇನ್ನು ಬ್ರಹ್ಮಚಾರಿ ಗುರುಕುಲದಲ್ಲಿ ಅಗ್ನಿಯನ್ನು ಗುರುವನ್ನು ಸೇವಾ ಮಾಡಬೇಕು ಅಂದರೆ ಅಗ್ನಿ ಕಾರ್ಯವನ್ನು ಎಂದಿಗೂ ಬಿಡಬಾರ್ದು ಬ್ರಹ್ಮಚಾರಿಯಾಗಿರ್ತಕ್ಕಂಥವನು ನಿಯಮಪೂರ್ವಕವಾಗಿ ಸಾಂಗವಾಗಿ ವೇದಾಧ್ಯಯನವನ್ನು ಮಾಡಬೇಕು ಭಿಕ್ಷಾನ್ನವನ್ನು ಉಣ್ತಾ ಈ ವಾರಾನ್ನ ಊಟ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಕಠಿಣವಾಗಿರ್ತಕ್ಕಂಥ ಬ್ರಹ್ಮಚಾರಿ ಆಶ್ರಮವನ್ನು ಪರಿಪಾಲನೆ ಮಾಡಬೇಕು ಆಗ ಅಂತಹ ಬ್ರಹ್ಮಚಾರಿ ಪೂಜ್ಯ ಅಂದರೆ ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ವಿಭೂತಿ ರೂಪ ಇದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಇನ್ನು ಯಜಮಾನ ಯಜಮಾನ ಅಂದರೆ ಯಜ್ಞ ದೀಕ್ಷಿತನಾಗಿರ್ತಕ್ಕಂಥ ವ್ಯಕ್ತಿಗೆ ಯಜಮಾನ ಅಂತ ಕರೆಯೋದು ಋತ್ವಿಜರನ್ನೆಲ್ಲ ಕರೆಸ್ಕೊಂಡು ಅವರ ಮೂಲಕ ಯಜ್ಞ ಕಾರ್ಯವನ್ನು ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವನಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಅಥವಾ ಸನ್ನಿಧಾನ ಇದೆ ಅಂತ ಅವನು ಕ್ಷತ್ರಿಯನಾಗಿದ್ದರೂ ರಾಜಸ್ವಯಾಗದಲ್ಲಿ ಅವನನ್ನು ಉಚ್ಚ ಸ್ಥಾನದಲ್ಲಿ ಕೂಡಿಸಿ ಬ್ರಾಹ್ಮಣರು ಕೆಳಗೆ ಕೂತು ನೀನೇ ಬ್ರಾಹ್ಮಣ ಅಂತ ಪ್ರಶಂಸನೆ ಮಾಡಬೇಕು ಅಂತ ನಿಯಮ ಅಂದರೆ ಆ ರೀತಿಯಾಗಿ ಅವನಲ್ಲಿ ಯಜ್ಞ ದೀಕ್ಷೆ ಅನ್ನೋದು ಆ ರೀತಿಯಾಗಿ ಪವಿತ್ರವಾಗಿ ಇರಬೇಕು ಹೀಗೆ ಸತ್ಕರ್ಮ ಎಲ್ಲವೂ ಕೂಡ ಯಜ್ಞನೇ ಆಗೋದ್ರಿಂದ ಹಿಂದಿನ ಸಂಧಿಯಲ್ಲಿ ನೋಡಿದ್ವಿ ಭೋಜನವೂ ಒಂದು ಯಜ್ಞ ಅಂತ ದೇವತಾ ಉದ್ದೇಶೇನ ದ್ರವ್ಯತ್ಯಾಗ ಅಂದರೆ ಯಜ್ಞ ಅಂತ ಅರ್ಥ ಯಜದೇವ ಪೂಜಾ ಅಂತ ಆದ್ದರಿಂದ ಸತ್ಕರ್ಮ ನಿರತರಾದವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥ ಯಜಮಾನರು ಅಂತ ಆದ್ದರಿಂದಲೇ ವಿತ್ತ ಬಂಧುತ್ವ ವಯಸ್ಸು ಕರ್ಮ ವಿದ್ಯೆ ಅಂತ ಐದು ಗುಣಗಳು ಪೂಜ್ಯತೆಗೆ ಕಾರಣ ಅಂತ ಅನಿಸ್ಕೊಳ್ಳೋದು ಅವುಗಳಲ್ಲಿ ವಿದ್ಯೆ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎರಡನೆಯದು ಸತ್ಕರ್ಮ ಅಂತ ಈ ರೀತಿಯಾಗಿ ಅದರೊಳಗೆ ತಾರತಮ್ಯವನ್ನು ಹೇಳ್ತಾರೆ ಗ್ರಹ ಗಾವ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಪೂಜಿತಾ ಪೂಜಯಿಷ್ಯಂತಿ ನಿರ್ದಹಂತಿ ಅವಮಾನಿತಾ ಅಂತ ಈ ಗ್ರಹಗಳನ್ನ ಗಾವ ಅಂದರೆ ಹಸುಗಳನ್ನ ನರೇಂದ್ರಶ್ಚ ಅಂತ ಹೇಳಿದರೆ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅವರಲ್ಲಿ ವಿಶೇಷತಃ ಭಗವಂತನ ವಿಶೇಷ ಸನ್ನಿಧಾನ ಪೂಜೆ ಇಷ್ಯಂತೆ ಅವ್ರನ್ನ ಆದರ ಸತ್ಕಾರ ಪೂಜೆ ಇತ್ಯೆಲ್ಲ ಇದೆಲ್ಲ ಮಾಡಿದ್ರೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅವಮಾನಿತಾ ನಿರ್ದಯಂತೆ ಯಾರು ತಿರಸ್ಕಾರ ಮಾಡ್ತಾರೋ ಅವರನ್ನು ಸುಟ್ಟು ಹಾಕ್ತಾರೆ ಅಂದರೆ ಆ ರೀತಿಯಾಗಿ ಐದು ಅಗ್ನಿಗಳಿಂದ ಕೂಡತಕ್ಕಂಥ ವಿಶೇಷ ಸನ್ನಿಧಾನ ಅನ್ನೋದಿರುತ್ತೆ ನಾವು ಮಾಡಿರ್ತಕ್ಕಂಥ ಪುಣ್ಯವನ್ನು ಅಪಹಾರ ಮಾಡಿಕೊಂಡು ತಾವು ಮಾಡಿರ್ತಕ್ಕಂಥ ಪಾಪವನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ ಆದ್ದರಿಂದ ಇವರನ್ನೆಲ್ಲ ಆಧಾರ ಮಾಡಬೇಕು ಸತ್ಕಾರಗಳನ್ನು ಮಾಡಬೇಕು ಕಾರಣ ಇಷ್ಟೇ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಇನ್ನು ತನು ಸಂಬಂಧಿ ವಿದ್ಯಾ ಸಂಬಂಧಿ ಎಲ್ಲ ಇರ್ತಾರಲ್ಲ ಅವ್ರನ್ನ ಸ್ವಜನ ಅಂಥೇಳಿ ಹೀಗೆ ಗುಣಗಳಲ್ಲಿ ಬಂಧುತ್ವವು ಕೂಡ ಒಂದು ಇದು ರಕ್ತ ಸಂಬಂಧ ಇರ್ಬೋದು ಅಥವಾ ವಿದ್ಯಾ ಸಂಬಂಧ ತನು ಸಂಬಂಧ ಹೀಗಿರ್ಬೋದು ಆದ್ದರಿಂದ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋಂತೆ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅಂತ ಉಪನಿಷತ್ ನಮಗೆ ತಿಳಿಸುತ್ತೆ ಆ ಸ್ವಜಾನ ಅಂತ ಏನು ಹೇಳ್ತೀವಲ್ಲ ಅಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಪರಜನ ವಿದ್ಯಾ ಸಂಬಂಧಿನೂ ಅಲ್ಲ ಸ್ತನು ಸಂಬಂಧಿನೂ ಅಲ್ಲ ಪರಜನ ಅಂತಂದರೆ ಅಲ್ಲದೇ ಇರ್ತಕ್ಕಂಥವ್ರು ಇರ್ತಾರಲ್ಲ ಅವರು ಹಿಂದೆ ಹೇಳಿರ್ತಕ್ಕಂಥ ಐದು ರೀತಿಯಾಗಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಹೇಳಿದ್ವಿ ವಿತ್ತ ಬಂಧುತ್ವ ವಯಸ್ಸು ಕರ್ಮ ಮತ್ತು ವಿದ್ಯೆ ಅಂತ ಆ ಐದು ಗುಣಗಳಲ್ಲಿ ವಿದ್ಯೆ ಅತ್ಯಂತ ಶ್ರೇಷ್ಠವಾಗಿರುವುದು ಅಂತ ಧನ ಸಂಪತ್ತು ವಯಸ್ಸು ಸತ್ಕರ್ಮ ಮತ್ತು ವಿದ್ಯೆಗಳಿಂದ ಪೂಜ್ಯರಾಗಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ವಿಭೂತಿ ಪುರುಷರು ಪರಜನ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾ ಸಂಬಂಧಿಯೂ ಅಲ್ಲ ತನು ಸಂಬಂಧಿ ಅಂದರೆ ಬ್ಲಡ್ ರಿಲೇಷನ್ನೂ ಅಲ್ಲ ಆದರೆ ಒಳ್ಳೆ ವಿದ್ಯೆ ಇದೆ ಅಂತ ಆದರೆ ಅಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇದೆ ಮುಂದೆ ಪೃಥ್ವಿ ಜಲ ಶಿಖಿ ಪವನ ತಾರಾಪಥ ಅಂತ ಇವುಗಳಲ್ಲಿ ಭಗವಂತನ ಅಖಂಡ ವಿಭೂತಿ ಇದೆ ಪರಮಾತ್ಮನ ವಿ ಅಖಂಡ ವಿಭೂತಿ ಅಂತ ಚಿಂತನೆಯನ್ನು ಮಾಡಬೇಕು ಪೃಥ್ವಿ ಜಲ ಶಿಖಿ ಪವನ ತಾರಾಪಥ ರುದ್ರದೇವರ ಅಷ್ಟಮೂರ್ತಿಗಳಲ್ಲಿ ಸೇರಿರ್ತಕ್ಕಂಥದ್ದು ಪಂಚಭೂತಗಳು ಸೂರ್ಯ ಚಂದ್ರ ಯಜಮಾನ ಇವರೆಲ್ಲ ಶಿವನ ಅಷ್ಟಮೂರ್ತಿಗಳಲ್ಲಿ ಬರ್ತಕ್ಕಂಥವ್ರು ಅಂತ ಆದ್ದರಿಂದ ಅಲ್ಲೂ ಕೂಡ ಭಗವಂತನ ವಿಶೇಷ ವಿಭೂತಿ ರೂಪ ಅಥವಾ ಸನ್ನಿಧಾನ ಇದೆ ಅಂತ ಚಿಂತನೆಯನ್ನು ಮಾಡಬೇಕು ಜಲ ಅಂದರೆ ನೀರು ತರ್ಪಕತ್ವ ಆ ನೀರು ಕುಡಿದಾಗ ನಮಗೆ ತೃಪ್ತಿ ಸಿಗ್ತಾ ಇದೆಯಲ್ಲ ಆ ತರ್ಪಕತ್ವ ಅನ್ನೋ ಗುಣಧರ್ಮವನ್ನು ನಿಯಮನ ಮಾಡಲಿಕ್ಕೆ ಅಥವಾ ಆಪಹ ಅಂತ ಸಂಸ್ಕೃತದಲ್ಲಿ ನೀರಿಗೆ ಕರಿತೀವಿ ಅತಿಶಯೇನ ಪಾವಯತಿ ಇತಿ ಆಪಹ ಅಂತೇಳಿ ಶುದ್ಧೀಕರಣ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಅನ್ನೋದು ನೀರಿನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪದಿಂದ ಬಂದಿರುವಂಥದ್ದು ಅಗ್ನಿ ಅಗ್ನಿಯು ಕೂಡ ನಮ್ಮನ್ನು ಪಾವನ ಮಾಡ್ತಾ ಇದೆ ಶಿಖಿ ಅಂದರೆ ಅಗ್ನಿ ಅದು ಕೂಡ ಪಾವನ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ಭಗವಂತನ ವಿಶೇಷ ವಿಭೂತಿ ರೂಪ ಅಗ್ನಿ ಒಳಗೂ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಸೂರ್ಯ ಚಂದ್ರ ಎಲ್ಲ ಪವನ ವಾಯು ಹೀಗೆ ಭಗವಂತನ ವಿಶೇಷ ವಿಭೂತಿ ರೂಪ ಸನ್ನಿಧಾನ ಪಾತ್ರರು ತಾರಾಪಥ ತಾರಾಪಥ ಅಂದರೆ ನಕ್ಷತ್ರಗಳ ಪುಂಜ ಅಲ್ಲೂ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇದೆ ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿ ಒಳಗೆ ಹೇಳಬೇಕಾದ್ರೆ ರುದ್ರದೇವರ ಅಷ್ಟಮೂರ್ತಿಗಳಲ್ಲಿ ಪಂಚಭೂತಗಳು ಸೂರ್ಯ ಚಂದ್ರ ಮತ್ತು ಯಜಮಾನ ಅಂಥೇಳಿ ಆ ರುದ್ರದೇವರ ಅಷ್ಟಮೂರ್ತಿಗಳನ್ನು ತಿಳಿಸ್ತಾರೆ ಅಲ್ಲಿ ಶಿವಾಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿಸ್ತಾರೆ ಇನ್ನು ನವಗ್ರಹ ನವಗ್ರಹಗಳು ಕೂಡ ಭಗವಂತನ ವಿಶೇಷ ವಿಭೂತಿ ರೂಪವನ್ನು ಹೊಂದಿರತಕ್ಕಂಥದ್ದು ಸೂರ್ಯ ತತ್ವಜ್ಞಾನವನ್ನು ಕೊಡ್ತಾನೆ ಚಂದ್ರ ಆಹ್ಲಾದಕರವನ್ನು ಉಂಟು ಮಾಡ್ತಾನೆ ಮಂಗಳ ಮಂಗಲ ಗ್ರಹ ಮಂಗಲವನ್ನು ಉಂಟು ಮಾಡ್ತಾನೆ ಬುಧ ಪಾಂಡಿತ್ಯವನ್ನು ಕೊಡ್ತಾನೆ ಗುರು ಪೂಜ್ಯತೆಯನ್ನು ಕೊಡ್ತಾನೆ ಶುಕ್ರ ಗ್ರಹ ಒಳ್ಳೆಯ ಕವಿತ್ವವನ್ನು ಅನುಗ್ರಹ ಮಾಡ್ತಾನೆ ಶನಿ ಶಮ್ ಅಂದರೆ ಸುಖ ಸುಖವನ್ನು ಹೊಂದಿಸ್ತಾನೆ ರಾಹು ರೋಗ ಪರಿಹಾರವನ್ನು ಮಾಡ್ತಾನೆ ಕೇತು ಕಾರ್ಯದಲ್ಲಿ ಜಯವನ್ನು ತಂದುಕೊಡ್ತಾನೆ ಹೀಗೆ ನವಗ್ರಹ ಸ್ತೋತ್ರದಲ್ಲಿ ವಾದರಾಜರು ಅದನ್ನು ತಿಳಿಸ್ತಾರೆ ಒಂದೊಂದು ಗ್ರಹ ಕೂಡ ಈ ರೀತಿಯಾಗಿ ಭಗವಂತನ ವಿಶೇಷ ವಿಭೂತಿ ರೂಪ ಇರ್ತಕ್ಕಂಥದ್ದು ಅಂತ ಚಿಂತನೆ ಮಾಡಿದರೆ ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಸಹಾಯವನ್ನು ಮಾಡುತ್ತೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಾಹ ಕೊಡುವವು ಅಂತ ವಿಜಯ ಕವಚದಲ್ಲಿ ತಿಳಿಸ್ದಂಗೆ ಯಾರು ಅನುಸಂಧಾನ ಚಿಂತನಾದಿಗಳನ್ನು ಮಾಡ್ತಾರೆ ಭಗವಂತನ ವಿಶೇಷ ವಿಭೂತಿ ರೂಪ ಈ ಗ್ರಹಗಳಲ್ಲೂ ಕೂಡ ಇದೆ ಅಂತ ಚಿಂತನೆ ಮಾಡಿದ್ರೆ ಆಯಾ ಗ್ರಹಗಳು ಆಯಾ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡೋದ್ರ ಜೊತೆಗೆ ಸುಖದ ನಿರ್ವಾಹ ಕೊಡುವವು ಅನಾದಿಯಾಗಿರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥ ಸುಖದ ಪ್ರವಾಹವನ್ನೇ ಹರಿಸ್ತವೆ ಗ್ರಹಗಳು ಅಂದರೆ ಗ್ರಹಾಭಿಮಾನಿ ದೇವತೆಗಳು ಅಂತ ಈ ರೀತಿಯಾಗಿ ಆದ್ದರಿಂದ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಶಾರೀರಿಕ ಬೌದ್ಧಿಕ ಚಟುವಟಿಕೆಗಳು ಕೂಡ ಈ ನವಗ್ರಹಗಳ ಅಧೀನ ಅದರಿಂದ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಗ್ರಹಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡಲೇಬೇಕು ಇನ್ನು ಯೋಗ ಕರಣ ಭ ತಿಥಿ ಪಂಚಾಂಗ ನೋಡಿ ಯೋಗವನ್ನು ತಿಳ್ಕೊಂಡ್ರೆ ರೋಗ ಅನ್ನೋದು ಪರಿಹಾರ ಆಗತ್ತೆ ಕರಣವನ್ನು ತಿಳ್ಕೊಂಡು ಅನುಸಂಧಾನ ಮಾಡಿದ್ರೆ ಕಾರ್ಯಸಿದ್ಧಿ ಭ ಅಂದರೆ ನಕ್ಷತ್ರವನ್ನು ತಿಳ್ಕೊಂಡ್ರೆ ಪಾಪ ಪರಿಹಾರ ತಿಥಿಯನ್ನು ತಿಳಿದರೆ ಅವತ್ತು ಸಂಪತ್ತು ಪ್ರಾಪ್ತಿ ಆದ್ದರಿಂದ ಅವೆಲ್ಲವೂ ಕೂಡ ಭಗವಂತನ ವಿಶೇಷ ವಿಭೂತಿ ರೂಪಗಳು ಹೀಗೆ ಚಿಂತನೆ ಮಾಡಿದರೆ ಇಷ್ಟೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಪ್ರಾಪ್ತ ಆಗುತ್ತೆ ತಿಂಗಳ ತಿಥಿಗಳಲ್ಲಿ ಖಂಡರೂಪ ದ್ವಾದಶಿಯಲ್ಲಿ ಅಖಂಡ ರೂಪ ಅಂತ ಹೀಗೆ ಇನ್ನು ಸೀತಾ ಅಸೀತಾ ಪಕ್ಷ ಶುಕ್ಲ ಪಕ್ಷದಲ್ಲಿ ದೇವತಾ ಕಾರ್ಯ ಕೃಷ್ಣ ಪಕ್ಷದಲ್ಲಿ ಪಿತೃಕಾರ್ಯ ಇದು ವಿಶೇಷವಾಗಿ ಫಲಪ್ರದ ಅಂತ ಶಾಸ್ತ್ರದ ಆದೇಶ ಪರಲೋಕದ ಮಾರ್ಗಗಳಲ್ಲಿ ದೇವಯಾನದಲ್ಲಿ ಶುಕ್ಲ ಪಕ್ಷದಲ್ಲಿ ದೇವತೆಗಳು ಪಿತೃಯಾನದಲ್ಲಿ ಕೃಷ್ಣ ಪಕ್ಷದ ದೇವತೆಗಳು ಕೂಡ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಆದ್ದರಿಂದ ಅಲ್ಲೂ ಆ ಎಲ್ಲ ದೇವತಾಂತರ್ಯಾಮಿಯಾಗಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಚಿಂತನೆಯನ್ನು ಮಾಡಬೇಕು ಇನ್ನು ಸಂಕ್ರಮಣ ತೊಂಬತ್ತಾರು ಶ್ರಾದ್ದಗಳಲ್ಲಿ ಈ ಸಂಕ್ರಮಣಗಳು ಕೂಡ ಬರ್ತಕ್ಕಂಥದ್ದು ಹನ್ನೆರಡು ಸಂಕ್ರಮಣಗಳು ವರ್ಷಕ್ಕೆ ಆ ದಿನಗಳಲ್ಲಿ ಪುಣ್ಯಕಾಲದಲ್ಲಿ ಸ್ನಾನ ದಾನ ಜಪ ತರ್ಪಣ ಇದೆಲ್ಲ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಆದ್ದರಿಂದ ಅದನ್ನು ಪರ್ವಕಾಲ ಅಂತ ಈ ರೀತಿಯಾಗಿ ಕರೆಯೋದು ಭಗವಂತನ ವಿಶೇಷ ವಿಭೂತಿ ರೂಪ ಇರೋದರಿಂದ ಈ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟವಾಗಿದ್ದ ಫಲ ಬರುತ್ತೆ ಹೀಗೆ ಪರಮಾತ್ಮ ಎಲ್ಲ ಪ್ರತಿಮೆಗಳಲ್ಲೂ ಮತ್ತು ಪ್ರತಿಮಾ ಅಧಿಷ್ಠಾನ ರೂಪವಾಗಿರ್ತಕ್ಕಂಥ ಸಾಲಿಗ್ರಾಮ ಗೋ ಅಭ್ಯಾಗತರು ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಜನ ಪರಜನ ಪೃಥಿವಿ ಜಲ ಶಿಖಿ ಪವನ ತರಾಪಥ ನವಗ್ರಹ ಯೋಗ ಕರಣ ಭ ಅಂದರೆ ನಕ್ಷತ್ರಗಳು ತಿಥಿ ಸಿತ ಅಸಿತ ಪಕ್ಷ ಸಂಕ್ರಮಣ ಅವನ ಅಧಿಷ್ಠಾನ ಅಂತ ಹೀಗೆಲ್ಲವೂ ಜಗತ್ತಿನಲ್ಲಿ ಇರ್ತಕ್ಕಂಥ ಛಲ ಅಚಲ ಎಲ್ಲವೂ ಕೂಡ ಭಗವಂತನ ವಿಶೇಷ ವಿಭೂತಿ ರೂಪವನ್ನು ಹೊಂದಿರತಕ್ಕಂಥದ್ದು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಇದು ಕೂಡ ಮೋಕ್ಷಕ್ಕೆ ಅಂತರಂಗ ಸಾಧನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು